ಕೂಗ್ಯಾವು ಮೂಡು ಕೆಂಪೇರ್ಯಾವು ನಾರಾಯಣ ಸ್ವಾಮಿ ರಥ ಏರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು ಮುಂಗೋಳಿ ಕೂಗ್ಯಾವು ಮೂಡು ಕೆಂಪೇರ್ಯಾವು ನಾರಾಯಣ ಸ್ವಾಮಿ ರಥ ಬರುವಾಗ ನಾವೆದ್ದು ಕೈಯ ಮುಗಿದೆವು ನಾವೆದ್ದು ಕೈಯ ಮುಗಿದೆವು ಆಯ ಪದ ಬಂಡಿಕಾಯ ಪದವು ಕುರುಜು ಆಯ ಪದವು ಬಂಡಿಕಾಯ ಪದವು ಕುರುಜು ತೇರು ರಂಗನ ತೇರು ಹೋದ ತೇರು ಬೊಂಬೆ ತೇರು ರಾಣಿ ರಂಗಡಿಗೆ ಹರಿಯಾಲಿ ತೇರು ರಂಗನ ತೇರು ಹೋದ ತೇರು ಬೊಂಬೆ ತೇರು ರಾಣಿ ರಂಗಡಿಗೆ ಹರಿಯಾಲಿ ಮುಂಗೋಳಿ ಪೂಜಾವು ಮೂಡು ಕೆಂಪೇ ನಾವೆದ್ದು ಕೈಯ ಮುಗಿದೇವು ನಾವೆದ್ದು ಕೈಯ ಮುಗಿದೇವು ನಾಲ್ಕು ಮೂಲೆಗೆ ನಾಲ್ಕು ಚಿನ್ನದ ಕಂಬ ಬೆಳ್ಳಿಯ ಗಂಟೆ ತರಪಾಣಿ ಲೋಕವು ತಳನಿತೆ ತೇರು ಹರಿಯಾಲಿ ನಾಲ್ಕು ಮೂಲೆಗೆ ನಾಲ್ಕು ಚಿನ್ನದ ಕಂಬ ಬೆಳ್ಳಿಯ ಗಂಟೆ ತರಪಾಣಿ ಲೋಕವು ತಲ್ಲಣಿತೆ ತೇರು ಹರಿಯಾಲಿ ತೇರು ಮೆಲ್ಲಾನೆ ಹರಿಯಾನಿ ಬಲ್ಲೋ ಹೊಳಿ ಕರ ಭೈರವ ಗೊಂಬೆ ತೇರು ಬೆಲ್ಲ ಜಂಗರಿಗೆ ಹರಿಯಾನಿ ಬಲ್ಲೋ ಹೊಳಿ ಕರ ಭೈರವ ಗೊಂಬೆ ತೇರು ಬೆಲ್ಲ ಜಂಗರಿಗೆ ಹರಿಯಾನಿ ಮುಂಗೋಳಿ ಕೂಗ್ಯಾವು ಮೂಡು ಕೆಂತೆ ಹರಿದಾವು ತಾನಕ್ಕೆ ನಿಂತಾವು ತಾರೋ ಚೆನ್ನಯ್ಯ ಜವನವ ಬಳೆಹಣ್ಣು ಬೇಡಿಕೊಳ್ಳೆ ಮಗಳೇ ತೆರಗೋದಿ ತೇರು ಹರಿದಾವು ತಾನಕ್ಕೆ ನಿಂತಾವು ತಾರೋ ಚೆನ್ನಯ್ಯ ಜವನವ ಬಳೆಹಣ್ಣು ಬೇಡಿಕೊಳ್ಳೆ ಮಗಳೇ ತೆರಗೋದಿ ಮುಂಗೋಳಿ ಕೂಗ್ಯಾವು ಮೂಡು ಕೆಂಪೇರ್ಯಾ